ವರ್ಷ ಆರಂಭ ಆಗಿ ಹದಿನಾರು ದಿನಗಳು ಕಳೆದಿದೆ ಆ್ಯಂಡ್ ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಇಸ್ ಆಬ್ಸಲ್ಯೂಟ್ಲಿ ನೆಸೆಸರಿ ಎರಡು ಸಾವಿರದ ಇಪ್ಪತ್ತೆರಡರನ್ನು ಜೀವಿಸೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ there is a strong reason behind it allow me to explain ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಜಸ್ ಅರ್ಬನ್ ಸಸ್ಯನ ಸೋಮವಾರದ ಸಂಚಿಕೆಗೆ ನಿಮಗೆ ಸ್ವಾಗತ I hope you had a great Sunday social ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ನಾನಂತೂ ನನ್ನ ಕ್ರಿಯೇಟಿವ್ ಸೈಡ್ನ ರಿವಿಸಿಟ್ ಮಾಡಿದೆ ಸ್ಪಾಟಿಫೈಯಲ್ಲಿ ಹೊಸ ಆಲ್ಬಮ್ ರಿಲೀಸ್ಗೆ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದ್ದೆ ಕ್ರಿಯೇಟ್ ಮಾಡಿರೋ ಮ್ಯೂಸಿಕ್ನ ರಿವಿಸಿಟ್ ಮಾಡ್ತಾ ಇದ್ದೆ here's a sample of my music for you Social media is a great way to stay connected and keep up with what others are doing. ನಮ್ಮ ಜೊತೆಗಿರೋ ಸಮಕಾಲೀನ ಫ್ರೆಂಡ್ಸ್ ಸಮಕಾಲೀನ ಕೊಲೀಗ್ಸ್ ರಿಲೇಟಿವ್ಸ್ ಏನು ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಒಂದು ಸ್ವಲ್ಪ ನೋಡಿ ಅಪ್ರಿಷಿಯೇಟ್ ಮಾಡೋದಕ್ಕೆ social media is a wonderful tool ಟೆಕ್ನಾಲಜಿಯಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿ ನಾವು ಮುನ್ನಡೆದಿದ್ದೀವಿ ಆರು ಏಳು ಹತ್ತು ಹನ್ನೆರಡು ಇಂಚ್ ಸ್ಕ್ರೀನಲ್ಲಿ ಪ್ರಪಂಚವನ್ನು ಬೆರಳ ತದಿಯಲ್ಲಿ ಗಮನಿಸ್ತಾ ಇದ್ದೀವಿ we are consuming a lot of information information ನಮ್ಮ ದೈನಂದಿನ ಜೀವನಕ್ಕೆ ಎಷ್ಟು ಅಗತ್ಯ that's a topic for another day well ಈ ಸೋಷಲ್ ಮೀಡಿಯಾದಲ್ಲಿ ನಮ್ಮನ್ನು ನಾವು ಪ್ರಪಂಚಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ let's hop on to that it's a great way to keep up with what others are doing and it's important to not to caught up with em ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ let's keep up with social media and let's not caught up with em ಟೆಕ್ನಾಲಜಿಯ ಸಹಾಯದಿಂದ ನಮ್ಮ ದಾರಿಯಲ್ಲಿ ನಾವು ನಡೆಯುವ than comparing our selfs with others rather than getting influenced ನಮ್ಮ ಡಿಸಿಷನ್ಸ್ಗಳನ್ನು ಏನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಈ ವರ್ಷ ಗಮನ ಕೊಡ್ತಾ ಬರೋಣ I wish you all the very best and have a great day ahead. Thank you so much for choosing Urban Sisya podcast. ನಾನು ರಜಸ್ ಮತ್ತೆ ಸಿಗೋಣ Oh.